हैयारे होइ होइ हैयारे हैयारे होइ होइ हैयारे हाकैया हरि बोलहु कैया तेप्पा जो केलि नम्मा करो हैया हाकैया हरि बोलहु कैया तेप्पा जो केलि नम्मा करो हैया जो केलि नम्मा हैया ಕನ್ನಂಬಾಡಿ ಗೋಪುರವ ನೋಡಿ ಬರ್ತೀನಿ ಜಾಕೆಯಲ್ಲಿ ನಮ್ಮ ಕಳುಹಯ್ಯ ಕನ್ನಂಬಾಡಿ ಗೋಪುರವ ನೋಡಿ ಬರ್ತೀನಿ ಜೋಕೇಲಿ ನಮ್ಮ ಕಳುಹಯ್ಯ ಜೋಕೇಲಿ ನಮ್ಮ ಕಳುಹಯ್ಯ ಕನ್ನಂಬಾಡಿ ಒಳಗೆ ಏನೇನು ವೈಭೋಗ ಯಾರು ಹೊಂಟವರೆ ನಗಿ ನಂಗೆ ಕಾಳವ್ವ ಒಂಟವರೆ ತಾನು ನವಿ ನಂಗೆ ಯಾರು ಮಾದವರೆ ನವಿ ನಂಗೆ ಕಾಳವ್ಯ ಒಂಟವರೆ ತಾನು ನವಿ ನಂಗೆ ಆ ಕೈಯ ಹರಿಗೊಲ ಮೂ ಕೈಯ ತೆಪ್ಪ ಜೋಕೇಲಿ ನಮ್ಮ ಕಳುಹಯ್ಯ ಜೋಕೇಲಿ ನಮ್ಮ ಕಳುಹಯ್ಯ ಕೊಡಗೂತಿ ಮೇಯಿಂದ ತರಿಸ ಬಣ್ಣ ಅರಸಿ ಕಳಮ್ಮನ ಗುಡಿಯಲ್ಲಿ ಕೊಡಗು ಸೀಮೆಯಿಂದ ತರಿಸ್ಯಾರೆ ಬಣ್ಣವ ಅರಸಿ ಕಳಮ್ಮನ ಗುಡಿಯಲ್ಲಿ ಅರಸಿ ಕಳಮ್ಮನ ಗುಡಿಯಲ್ಲಿ ಬಾಗಿಲ್ ಮುಂದೆ ನಿಲ್ಸ್ಯಾರ ನೀಲಿ ಕುದುರೆಯ ಅರಸಿ ಕಳಮ್ಮನ ಗುಡಿಯಲ್ಲಿ ಬಾಗಿಲ್ ಮುಂದೆ ನಿಲ್ಸ್ಯಾರ ನೀಲಿ ಕುದುರೆಯ ಹೊಯ್ಯಾರೆ ಹೊಯ್ ಹೊಯ್ ಹೊಯ್ಯಾರೆ ಹೊಯ್ಯಾರೆ ಹೊಯ್ ಹೊಯ್ ಹೊಯ್ಯಾರೆ ಆ ಕೈಯ ಹರಿಗೊಲನು ಕೈಯ ತೆಪ್ಪ ಜೋಕೆಲಿ ನಮ್ಮ ಕಳುಹಯ್ಯ ಜೋಕೆಲಿ ನಮ್ಮ ಕಳುಹಯ್ಯ ಹೊಯ್ಯಾರೆ ಹೊಯ್ ಹೊಯ್ ಹೊಯ್ಯಾರೆ ಹೊಯ್ ಹೊಯ್ಯಾರೆ ಹೊಯ್ ಹೊಯ್ ಹೊಯ್ಯಾರೆ ಹೊಯ್